Thank you. ಈಗ ಶ್ರೀಕೃಷ್ಣ ರಾಯಭಾರದ ಸಂಧಾನದ ಪ್ರಧಾನ ಭಾಗಕ್ಕೆ ಬರ್ತೇವೆ ಪ್ರಾತರಾನ್ಯಕಗಳನ್ನು ಮುಗಿಸಿಕೊಂಡು ಶ್ರೀಕೃಷ್ಣ ಸ್ವಾಮಿ ದುರ್ಯೋಧನ ಧೃತರಾಷ್ಟ್ರರ ಸಭೆಗೆ ದಯಮಾಡಿಸಿದ್ದಾನೆ ಇಲ್ಲಿ ಎರಡು ರೀತಿಯ ನಿರ್ವಾಹಗಳನ್ನು ಮಾಡಿದ್ದಾರೆ ಶ್ರೀಕೃಷ್ಣ ಬಂದಾಗ ಸಭೆಯಲ್ಲಿ ಯಾರೂ ಎದ್ದು ನಿಂತು ಗೌರವ ತೋರಿಸಬಾರದು ಎಂಬುದಾಗಿ ದುರ್ಯೋಧನನ ಅಪ್ಪಣೆ ಗೊಲ್ಲರವನು ಮಾಯಾವಿ ತನಗೆ ಸ್ನೇಹ ತೋರದೇ ಇದ್ದವನು ಇವನನ್ನು ಅಗೌರವ ಮಾಡಬೇಕು ಎಂಬುದಾಗಿ ಸಂಚು ಇದು ಹೇಗೆ ನಡೆಯಿತು ವ್ಯಾಸ ಒಂದು ರೀತಿ ಹೇಳಿದ್ದಾನೆ ಮೂಲ ಭಾರತದಲ್ಲಿಯೇ ಒಂದು ರೀತಿ ಹೇಳಿದ್ದಾರೆ ಕವಿಗಳು ಬೇರೆ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಕುಮಾರವ್ಯಾಸನ ಪ್ರಕಾರವಾಗಿ ದ್ವಾರದಲ್ಲಿ ಸಭಾದ್ವಾರದಲ್ಲಿ ಬಂದು ಕೃಷ್ಣ ನಿಂತರು ಪೀಠದಿಂದ ಎಳೆದೇ ಇದ್ದ ದುರ್ಯೋಧನನ್ನು ನೋಡಿ ಕೃಷ್ಣ ನೆಲವನ್ನು ಉಂಗುಷ್ಟದಿಂದ ಒತ್ತಿದಾಗ ಪೀಠ ಸಮೇತವಾಗಿ ಉರುಳಿ ಬಂದು ದುರ್ಯೋಧನ ಕೃಷ್ಣನ ಪಾದದಲ್ಲಿ ಬಿದ್ದಾಗೆ ಕೃಷ್ಣ ಅವನನ್ನು ಮೇಲಕ್ಕೆತ್ತಿ ನೀನು ಯಾಕೆ ಬಂದು ನಮಸ್ಕಾರ ಮಾಡ್ತೀಯಪ್ಪ ನಾನೇ ಬರ್ತಿದ್ನಲ್ಲ ಅಂತ ಹೇಳಿದ ವ್ಯಂಗ್ಯ ಮಾಡಿದ ಅನ್ನೋದು ಒಂದು ನಿರ್ವಹಣೆ ಇಲ್ಲಿ ಮೂಲ ಭಾರತದಲ್ಲಿ ಬೇರೆ ರೀತಿ ಹೇಳಿದ್ದಾರೆ ಯಾರೂ ಹೇಳಬಾರದು ಅಂತ ಅಪ್ಪಣೆ ಮಾಡಿದ್ದರು ಎಲ್ಲರೂ ಎದ್ದು ನಿಂತು ಬಿಟ್ಟರು ಸಂಧಾನ ಮುರಿದು ಬಿದ್ದ ಮೇಲೆ ಸಭೆಯಲ್ಲಿ ಕೇಳ್ತಾನೆ ಯಾಕೆ ಅದೇಂತ್ರಿ ನನ್ನ ಅಪ್ಣೆ ವಿರುದ್ಧವಾಗಿ ಅದಕ್ಕೆ ಸಭೆಯವರು ಹೇಳ್ತಾರೆ ನಾವು ಹೇಳಬಾರ್ದು ಅಂತಲೇ ಇದ್ದವು ನೀನೇ ಮೊದಲೇ ಇದ್ದದ್ರಿಂದ ನಾವೆಲ್ಲ ಹೇಳಬೇಕಾಯಿತು ಎಂಬುದಾಗಿ ಇದನ್ನು ಭಾಷಕವಿ ತನ್ನ ದೂತವಾಕ್ಯ ಎಂಬ ನಾಟಕದಲ್ಲಿ ಮತ್ತೊಂದು ರೀತಿಯಲ್ಲಿ ವರ್ಣನೆ ಮಾಡಿದ್ದಾನೆ ಚ ಯೋತ್ರ ಕೇಶವಸ್ಯ ಪ್ರತ್ಯುತ್ಥಾಸ್ಯತಿ ಸ ಮಯಾ ದ್ವಾದಶ ಸುವರ್ಣಭಾರೇಣ ದಂಡ್ಯ ತದಪ್ರಮತ್ತ ಭವಂತು ಭವಂತಃ ಕೋನು ಖಲು ಮಮ ಅಪ್ರತ್ಯುತ್ಥಾನಸ್ಯ ಉಪಾಯ ಹಂತ ದುಷ್ಟ ಉಪಾಯ ಬಾದರಾಯಣ ಆನೀಯತಾಂ ಸ ಚಿತ್ರಪಟೋ ನನು ಯತ್ರ ದ್ರೌಪದಿ ಕೇಶಾಂಬರ ಅವಕರ್ಷಣ ಮಾಲಿಖಿತಂ ತಸ್ಮಿನ್ ದೃಷ್ಟಿ ವಿನ್ಯಾಸಂ ಕುರ್ವನ್ನೋತ್ತಾಸ್ಯಾಮಿ ಕೇಶವಸ್ಯ ಯಾರೂ ಸಭೆಯಲ್ಲಿ ಹೇಳ್ತಕ್ಕದ್ದಲ್ಲ ಅಂತ ಮೊದಲು ಅಪಣೆ ಮಾಡಿದ ನಾನು ಹೇಳಬಾರದು ಆದರೆ ತಪ್ಪಿಗೆ ಸಿಕ್ಕಾಕೊಳ್ಬಾರದು ಅದಕ್ಕೇನು ಮಾಡುವುದು ಏನೋ ಚಿತ್ರಪಟ ನೋಡ್ತಾ ಕೂತ ಹಾಗೆ ಮರೆತು ಬಿಟ್ಟೆ ಹೇಳೋದನ್ನ ಅಂತ ಸಬು ಹೇಳಿದ್ರೆ ಆಯಿತು ಅಂತ ತನ್ನ ಕಾಂಚುಕಿ ನನ್ನ ಬಾಗಲಕಾಯವನನ್ನು ಕರೆದು ಅವನ ಹೆಸರು ಬಾದರಾಯಣ ಅಂತ ಆ ದ್ರೌಪದಿ ಅವಮಾನ ಮಾಡಿ ವಸ್ತ್ರಾಪಹರಣ ಮಾಡುವಾಗ ಯಾವುದೋ ಒಂದು ಚಿತ್ರ ಬರೆಸಿದ್ವಲ್ಲ ಆ ಚಿತ್ರ ತಗೊಂಬ ಅದನ್ನು ನೋಡ್ತಾ ಕೂಡ್ತೇನೆ ಅಂತ ಹೇಳಿ ನೋಡ್ತಾ ಇದ್ದನಂತೆ ಆದರೆ ಉತ್ಸಾಹೇನ ತಿಂಕೃತ್ವ ಪ್ಯಾಸೀನೋಸ್ಮಿ ಸಮಾಹಿತ ಕೇಶವಸ್ಯ ಪ್ರಭಾವೇನ ಚಲಿತೋಸ್ಮಿ ಆಸನಾದಹಂ ಉತ್ಸಾಹದಿಂದ ಕೂತು ಹೇಳ್ಬಾರ್ದು ಅಂತಿದ್ರೂ ಕೇಶವ ಪ್ರಭಾವದಿಂದ ಇದೋ ಎದ್ದುಬಿಟ್ನಲ್ಲ ಅನ್ನೋ ರೀತಿಯಲ್ಲಿ ಇದು ಮೂಲ ಭಾರತಕ್ಕೆ ಅನುಗುಣವಾದಂತಹ ಒಂದು ನಿರ್ವಹಣೆ ಇದು ವ್ಯಾಸ ಭಾರತಕ್ಕೆ ಅನುಗುಣವಾದ ಭಾಸಕವಿ ಮಾಡಿದ್ದಾನೆ ಆಗಲೇ ಹೇಳಿದವು ಸಾವಿರ ಸಾವಿರ ಮಹರ್ಷಿಗಳೆಲ್ಲ ಬಂದಿದ್ದರು ಇಂಥದ್ದೊಂದು ರಾಯಭಾರ ಜಗತ್ತಿನಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ನಡೆಯೋದಿಲ್ಲ ಸ್ವಯಂ ಭಗವಂತನೇ ಬಂದು ದುರ್ಯೋಧನನಿಗೆ ಬುದ್ಧಿ ಹೇಳೋ ಜಾಗ ನೋಡಬೇಕು ಅಂತ ದೇವರ್ಷಿಗಳು ಮಹರ್ಷಿಗಳು ಬ್ರಹ್ಮರ್ಷಿಗಳು ಸಕಲ ತಪಸ್ವಿಗಳು ಬಂದಿದ್ದಾರೆ ಅಲ್ಲಿ ಒಬ್ಬರಿಗೂ ನಿರೀಕ್ಷೆ ಇಲ್ಲದೆ ಆಸನ ವ್ಯವಸ್ಥೆ ಇರಲಿಲ್ಲ ಕೃಷ್ಣ ನಿಂತೇ ನಿಂತ ಅವರಷ್ಟರನ್ನು ಕೂರಿಸಿದರೆ ನಾನು ಕೂಡುವುದು ಅಂತ ಹೇಳಿ ಆಸನ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಾನಿ ರಾಜಸಹಸ್ರಾಣಿ ಸಮುತ್ತಸ್ತು ಸಮಂತತಃ ಆಸನಂ ಸರ್ವತೋ ಭದ್ರಂ ಜಾಂಬೂನದ ಪರಿಷ್ಕೃತ ಕೃಷ್ಣಾರ್ಥೇ ಕಲ್ಪಿತಂ ತತ್ರ ಧೃತರಾಷ್ಟ್ರಸ್ಥಿ ಶಾಸನಾತ್ ಒಂದು ದೊಡ್ಡ ಬಂಗಾರದ ಪೀಠವನ್ನು ಹಾಕಿದರು ಕೃಷ್ಣ ಅದರಲ್ಲಿ ಬಂದು ಕೂತುಕೊಂಡ ದುರ್ಯೋಧನ ಎಡಗಡೆಯಲ್ಲಿ ಬಡಗಡೆಯಲ್ಲಿ ಯಾರ್ಯಾರು ಕೂತಿದ್ರು ದುಶ್ಯಾಸನ ಸ ಎಲ್ಲ ಅವರ ಹೆಸರುಗಳು ಕೊಡ್ತಾರೆ ಕೃಷ್ಣನ ಜೊತೆಯಲ್ಲಿ ಬಂದಿದ್ದ ಸಾತ್ಯಕೆಗೂ ಆಸನವನ್ನು ಹಾಕಿದ್ದಾರೆ ಒಂದೇ ಪೀಠದಲ್ಲಿ ಕರ್ಣನು ದುರ್ಯೋಧನನು ಕೂತಿದ್ದಾರೆ ಆದರೆ ವಿದುರ ಕೃಷ್ಣ ಕೂಡುವ ಮುಂಚೆ ಸಂಸ್ಪೃಶನ್ನಾಸನಂ ಶೌರೇಹೇ ಮಹಾಮತಿ ಉಪಾವಿಶತಿ ಕೃಷ್ಣ ಕೂಡಬೇಕಾಗಿದ್ದ ಆಸನವನ್ನೆಲ್ಲ ಸಂಸ್ಪೃಶನ್ ಕೈಯಿಂದ ತಡವಿ ನೋಡಿ ಅಲ್ಲಿ ಹಾವು ಹಲ್ಲಿ ಏನಾದರೂ ಇಟ್ಟಿದ್ದಾರೆಯೋ ವಿಷ ಜಂತುಗಳಿವೆಯೋ ವಿಷ ಸಾಮಗ್ರಿಗಳನ್ನಿಟ್ಟಿದ್ದಾರೆಯೋ ಸ್ಫೋಟಕ ವಸ್ತುಗಳಿವೆಯೋ ಎಂಬುದಾಗಿ ಪರೀಕ್ಷೆ ಮಾಡಿ ಆಮೇಲೆ ಕೃಷ್ಣನನ್ನು ಕೂರಿಸಿದ್ದಾರೆ ಈಗ ರಾಯಭಾರ ಶುರುವಾಯಿತು ಕೃಷ್ಣ ಹೇಳಿದ ಮಾತುಗಳ ಸಂಗ್ರಹ ಹೀಗೆ ಮೊದಲನೆಯದು ಕೌರವರ ಪಾಂಡವರ ಕುಲವನ್ನು ಕೃಷ್ಣ ಚೆನ್ನಾಗಿ ಕೊಂಡಾಡ್ತಾನೆ ಕುರುಣಾಂ ಪಾಂಡವಾನಾಂಚ ಶಮಸ್ಯಾದಿತಿ ಭಾರತ ನಿಮಗೂ ಪಾಂಡವರಿಗೂ ಸಂಧಾನ ಉಂಟಾಗಲಿ ಜಗಳ ಆಗದೇ ಇರಲಿ ಅಂತ ಬೇರೆ ಏನು ಹೇಳದೇ ಇರಲಿ ರಾಜನ್ ನಾಣ್ಯ ಪ್ರವಕ್ತವ್ಯಂ ತವ ನೈಷ್ಠೇಯ ಸಂವಚಃ ಇದಕ್ಕೆ ಮೇಲ್ಪಟ್ಟು ನಾನು ಇನ್ನೇನು ಒಳ್ಳೆ ಮಾತನ್ನಾಡೋಕ್ಕಾಗೋದಿಲ್ಲ ಸರಿ ಸರಿಯಾದ ಸಮಯ ಅಂತ ಬಂದಿದ್ದೇನೆ ಇದಂ ಹ್ಯದ್ಯ ಕುಲಂ ಶ್ರೇಷ್ಠಂ ಸರ್ವರಾಜಸು ಪಾರ್ಥಿವ ಲೋಕದಲ್ಲಿರುವ ದೊರೆಗಳೆಲ್ಲದರಲ್ಲಿ ಚಂದ್ರವಂಶದ ದೊರೆಗಳು ಪ್ರಸಿದ್ಧ ಶ್ರುತವೃತ್ತೋಪಸಂಪನ್ನಂ ಸರ್ವೈ ಸಮುಜಿತಂ ಗುಣೈಹಿ ಅವರು ವೀರಿದ್ದಾರೆ ಶೂರ್ಯರಿದ್ದಾರೆ ಚಾರಿತ್ರವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಅವರಲ್ಲಿ ದೊಡ್ಡ ಗುಣಗಳಿವೆ ಕೃಪಾ ಅನುಕಂಪ ಕಾರುಣ್ಯಂ ಆನೃಶಂಸಂಚ ಭಾರತ ತಥಾ ಆರ್ಜವಂ ಕ್ಷಮಾ ಸತ್ಯಂ ಕುರುಷ್ವೇ ತದ್ವಿಶಿಷ್ಯತೆ ತಸ್ಮಿನ್ನೇವಂ ವಿಧೇಯ ರಾಜನ್ ಕುಲೇ ಮಹತಿ ತಿಷ್ಠತಿ ಇಷ್ಟು ದೊಡ್ಡ ಕುಲ ಒಬ್ಬನು ತಪ್ಪಿನಿಂದ ಸರ್ವನಾಶವಾಗಬಾರದು ಹೇ ಧೃತರಾಷ್ಟ್ರ ಮಹಾರಾಜ ಪಾಂಡವರು ಕೊಡಬೇಕಾದ್ದನ್ನು ಕೊಡಬೇಕು ಒಬ್ಬರಿಂದ ಒಂದು ಕುಲ ಸಾಯುವುದು ಸರಿಯಾದ ರಾಜಕಾರಣವಲ್ಲ ಎಲ್ಲ ನಿನ್ನ ಕೈಯಲ್ಲೇ ಇದೆ ಇವತ್ತು ಹೇಗೆ ಅಂತ ಕೇಳಿದರೆ ತ್ವನ್ನಿಮಿತ್ತಂ ವಿಶೇಷೇಣ ನೇಹಯುಕ್ತ ಅಸಾಂಪ್ರತಂ ಯುದ್ಧವನ್ನು ತಡೆಯುವುದು ತ್ವಯ್ಯಧೀನ ಶಮೋ ರಾಜನ್ನೇ ಮೈ ಚೈವ ವಿಷಾಂಪತೆ ನನ್ನ ಕೈಯಲ್ಲೂ ಇದೆ ಯಾಕೆ ಪಾಂಡವರು ನಾನು ಹೇಳ್ದಾಗ ಕೇಳ್ತಾರೆ ಏ ಧೃತರಾಷ್ಟ್ರ ನೀನು ಹೇಳ್ದಾಗ ಕೇಳಬೇಕು ನಿನ್ನ ಮಕ್ಕಳು ಕೌರವರು ಆದ್ದರಿಂದ ಶಾಂತಿ ಸಮಾಧಾನ ನಾವಿಬ್ಬರೂ ಸೇರಿಕೊಂಡು ಒಂದು ನಿರ್ಣಯಕ್ಕೆ ಬಂದು ಬಿಡೋಣ ಏನು ನಿರ್ಣಯ ಮಾಡುವುದು ನೋಡು ದೇವತೆಗಳೂ ಬಂದರೂ ಪಾಂಡವರನ್ನ ಯುದ್ಧದಲ್ಲಿ ಎದುರಿಸಲಾರರು ಅದನ್ನೆಲ್ಲ ನೋಡಿದ್ದೀರಿ ಕಾಂಡವನ ದಹನದಲ್ಲಿ ಇಂದ್ರನನ್ನೇ ಸೋಲಿಸಿದವನು ಅನ ಅನರ್ಘವಾದ ಅಡವಿ ವಾಸದಲ್ಲಿ ಶಿವನನ್ನು ಸೋಲಿಸಿದವನು ಇನ್ನೂ ಅನೇಕ ದೇವತೆಗಳು ಮೆಚ್ಚಿ ಅವನಿಗೆ ಪಾಶುಪತ್ವೇ ಮೊದಲಾದ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ ಜ್ಞಾಪಕ ಇಟ್ಕೋ ವ್ಯರ್ಥವಾದ ಯುದ್ಧ ಮಾಡಿ ಅರ್ಜುನ್ ಕೈಯಲ್ಲಿ ಯಾರೂ ಸಾಯಬಾರದು ಲೋಕವನ್ನು ನೀನು ಕಾಪಾಡಬೇಕು ಭವತಃ ಶಾಸನಾದ್ ದುಃಖಂ ಅನುಭೂತಂ ಸಹಾನುಗೈ ಪಾಂಡವನ್ನ ಕಪಟ ಜೋಜಿನಲ್ಲಿ ಕರೆದು ಎಲ್ಲವನ್ನ ಅಪಹರಿಸಿ ನೀವು ಕೊಡಬಾರದ ಕಷ್ಟವನ್ನು ಕೊಟ್ಟರು ಪಾಂಡವರು ಸಹಿಸಿಕೊಂಡರು ಯತ್ರ ಧರ್ಮೋಹ್ಯಧರ್ಮೇಣ ಧರ್ಮೇಣ ಸತ್ಯಂ ಯತ್ರ ನೃತೇನ ಚ ಹನ್ಯತೆ ಪ್ರೇಕ್ಷಮಾಣಾಂ ಹತಾಸ್ತತ್ರ ಸಭಾಸದಃ ದ್ರೌಪದಿಗೆ ಅಪಮಾನ ನಡೆದಾಗ ಧರ್ಮವು ಅಧರ್ಮವಾಗಿಯೂ ಅಧರ್ಮವು ಧರ್ಮವಾಗಿಯೂ ಕಂಡು ಸುಮ್ಮನೆ ಮೂಕರಾಗಿ ನೋಡ್ತಾ ಇದ್ರಲ್ಲ ಈಗ ಅವರು ಭೀಷ್ಮ ದ್ರೋಣರು ತತ್ರ ಹತಾಸ್ತತ್ರ ಸಭಾಸದಃ ಅವರು ಬದುಕಿದ್ರು ಸತ್ತಂತೆ ಆಗ ಆದ್ದರಿಂದ ಈಗಲಾದರೂ ಆವಾಗ ಸರಿ ಇಲ್ಲದೆ ಇದ್ದದ್ದನ್ನು ನಾವು ಸರಿ ಮಾಡಿಕೊಳ್ಳಬಹುದು ಧರ್ಮಾದರ್ಥಾತ್ ಸುಖಾಚ್ಚೈವ ಮಹಾರಾಜನ್ ಪ್ರಜಾ ಧರ್ಮ ಮತ್ತು ಅರ್ಥ ಇದು ಒಂದು ರಾಜ್ಯ ಸುಭಿಕ್ಷವಾಗಿರೋದಕ್ಕೆ ಎರಡೂ ಬೇಕು ಬರೀ ಅರ್ಥದಿಂದ ಕಾಮದಿಂದ ಯಾವ ರಾಜ್ಯವೂ ಸುಖವಾಗಿರೋದಿಲ್ಲ ಧರ್ಮವನ್ನು ಬಿಟ್ಟರೆ ಸರ್ವನಾಶವಾಗುತ್ತೆ ಅನರ್ಥಂ ಅರ್ಥಂ ಮನ್ವಾನೋಪಿ ಅರ್ಥಂ ಚ ಅನರ್ಥಮಾತ್ಮನಃ ಲೋಭೆ ಅತಿ ಪ್ರಸೃತಾನ್ ಪುತ್ರಾನ್ ನಿಗೃಹೀಶ್ವ ವಿಷಾಂಪತೆ ನಿನ್ನ ಮಕ್ಕಳು ಕಾಮವೃತ್ತಪರಾಯಣರು ಬರೀ ಲೋಭದಲ್ಲಿ ಎಲ್ಲ ನನಗೆ ಇರಲಿ ಎಲ್ಲ ಆಸ್ತಿ ನನಗೆ ಇರಲಿ ಅಂತ ಇರ್ತಕ್ಕಂಥವರು ಆದ್ದರಿಂದ ಅವ್ರನ್ನ ನೀನು ವಶದಲ್ಲಿಟ್ಟುಕೊಂಡು ನಿಗ್ರಹಿಸಿದರೆ ಪಾಂಡವರು ನೀನು ಹೇಳಿದ ಕೇಳ್ತಾರೆ ಸ್ಥಿತಾ ಶುಶ್ರೂಷಿತಂ ಪಾರ್ಥ ಸ್ಥಿತ ಯೋಧಂ ಮರಿಂದಮಃ ಅವರು ಯುದ್ಧಕ್ಕೂ ಸಿದ್ಧ ಶಾಂತಿಗೂ ಬದ್ಧ ಯಾವುದನ್ನು ಆರಿಸ್ಕೊಳ್ತೀಯ ನೋಡು ಕೊಡದೇ ಇದ್ರೆ ಯುದ್ಧ ಮಾಡ್ತಾರೆ ನೀವು ಯಾರೂ ಉಳಿಯೋದಿಲ್ಲ ಕೊಟ್ಟರೆ ನಿನ್ನ ಮಕ್ಕಳು ಉಳಿತಾರೆ ಪಾಂಡವರು ಗೌರವದಿಂದಿರ್ತಾರೆ ಇದು ನಿನ್ನ ಕೈಯಲ್ಲಿದೆ ನೋಡು ಅಂತ ಕೃಷ್ಣ ತುಂಬ ಗಂಭೀರವಾಗಿ ಒಂದು ಎಂಟು ಅಂಶಗಳಲ್ಲಿ ತಾನು ಹೇಳಬೇಕಾದ್ದನ್ನು ಸಂಗ್ರಹವಾಗಿ ಹೇಳಿದ ಇದನ್ನು ಕೇಳಿದ್ರು ಸಭೆಯಲ್ಲಿದ್ದವರು ಉಳಿದವ್ರಿಗೆ ಮಾತನಾಡೋ ಅವಕಾಶವಿತ್ತೋ ಇರಲಿಲ್ವೋ ಗೊತ್ತಿಲ್ಲ ಪರಶುರಾಮರ ಮೇಲೆ ಕೆದ್ದರು ಪರಶುರಾಮರು ಚಿರಂಜೀವಿ ರಾಮಾವತಾರ ಮುಗಿದ ನಂತರ ಅವರಲ್ಲಿ ಕೇವಲ ಋಷಿ ಅಂಶವಿದ್ದು ಈಗ ಅವರು ಉಭಯ ಕುಲ ಹಿತಾರ್ಥವಾಗಿ ಲೋಕಕ್ಷೇಮಾರ್ಥವಾಗಿ ಮೇಲೆ ಕೆದ್ದು ಆ ಕರ್ಣನ ಪೂರ್ವ ಜನ್ಮ ವೃತ್ತಾಂತವನ್ನು ಜನ್ಮ ಜಾಲಾಡ್ತಾರೆ ಕರ್ಣ ಅನ್ನೋನು ಬರೀ ಸೂತಪುತ್ರ ಅಲ್ಲ ಇವನಲ್ಲಿ ಅಸುರಾವೇಶವಾಗಿದೆ ಇವನು ದಂಭೋದ್ಭವನ ಅಂಶ ದಂಭೋದ್ಭವ ಅಂತ ಒಬ್ಬ ರಾಕ್ಷಸ ಸಹಸ್ರ ಕವಚ ಅಂತ ಒಬ್ಬ ರಾಕ್ಷಸ ಆದ್ದರಿಂದ ಬೇಕಂತ ಇವರು ಇವರನ್ನು ಚುಚ್ಚಿ ಚುಚ್ಚಿ ಪಾಂಡವರ ಮೇಲೆ ಕೌರವರನ್ನೆತ್ತಿ ಕಟ್ಟೋ ಕೆಲಸ ಮಾಡ್ತಿದ್ದಾನೆ ಧೃತರಾಷ್ಟ್ರ ಮಹಾರಾಜ ಯಾರು ಎಲ್ಲಿ ಕುಲಗೋತ್ರ ಗೊತ್ತಿಲ್ಲದೆ ಅವನು ಹೊರಗೆ ದಬ್ಬು ಇವನನ್ನು ಲೋಕ ಉಳಿಸು ಅಂತ ಬಹಳ ದೀರ್ಘವಾಗಿ ತುಂಬ ಚೆನ್ನಾಗಿ ಪರಶುರಾಮರು ಹೇಳಿದರು ಪರಶುರಾಮರ ಮಾತಿಗೆ ಏನರ್ಥ ಅವರು ಕ್ಷತ್ರ ಸಂಹಾರವನ್ನು ಮಾಡಿದವರು ಒಬ್ಬ ದುಷ್ಟ ಕಾರ್ತವೀರ್ಯಾರ್ಜುನ ನಿಮಿತ್ತ ಅನೇಕ ಜನ ದೊರೆಗಳೆಲ್ಲ ಲೋಕದಲ್ಲಿ ಸತ್ತಿದ್ದು ಅದನ್ನು ಮಾಡಿ ಪ್ರತ್ಯಕ್ಷವಾಗಿ ತೋರಿಸು ಧರ್ಮ ಸಂಸ್ಥಾಪನೆ ಮಾಡಿದವರು ಪರಶುರಾಮರು ರಾಮಾವತಾರಕ್ಕೆ ಮೊದಲ ಅವತಾರ ಆದ್ದರಿಂದ ಅವ್ರ ಮಾತಿಗೆ ಬೆಲೆ ಉಂಟು ಯಾವನು ಶಕ್ತನೋ ಅವನು ಶಾಂತಿಯನ್ನು ಹೇಳಿದರೆ ಶಕ್ತನ ಮಾತಿಗೆ ಶಾಂತಿ ಅರ್ಥ ಬರ್ತದೆ ಅಶಕ್ತನ ಮಾತಿಗೆ ಶಾಂತಿಗೆ ಅರ್ಥ ಬರುವುದಿಲ್ಲ ಅದನ್ನು ಕೇಳಿಕೊಂಡು ಧಿಕ್ಕಾರ ಮಾಡಿದ್ನೇ ಹೊರತು ದುರ್ಯೋಧನ ಮುಸುಡಿ ತಿರುಗಿಸಿದ ಧೃತರಾಷ್ಟ್ರನು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ ಆಗ ದುರ್ಯೋಧನ ಮೇಲಕ್ಕೆದ್ದು ಕೃಷ್ಣನ ಮಾತಿಗೆ ಉತ್ತರವನ್ನು ಕೊಡ್ತಾನೆ ಈ ಮೂರು ಕಥನದ ಪರಮಾವಧಿ ಏನು ಹೇಳಿದ ನನ್ನನ್ನೇ ಯಾಕೆ ಬೈತೀರಿ ಇಂದ ಮಾಮೇವ ಹಿ ವಿಶೇಷೇಣ ವಿಭಾಷ್ಯ ಪರಿಗರ್ಹಸೆ ಎಲೋ ಯಾದವ ಗೊಲ್ಲನೆ ಗೊಲ್ಲನೆ ನನ್ನ ಸಭೆಗೆ ಬಂದು ನನ್ನ ಮೇಲೆಯೇ ತಪ್ಪನ್ನು ಆರೋಪ ಮಾಡ್ತಾ ಇದ್ದೀ ನಾನೇನು ತಪ್ಪು ಮಾಡಿದೆ ಜೂಜಾಡಿದವನು ಧರ್ಮರಾಜ ಪಣ ಇಟ್ಟವನು ಧರ್ಮರಾಜ ಹೆಂಡತಿಯನ್ನಿಟ್ಟು ಜೂಜಾಡಿದವನು ಧರ್ಮರಾಜ ಪಣದ ನಿಬಂಧನೆ ಪ್ರಕಾರ ಅವರೆಲ್ಲ ಕಾಡಿಗೆ ಹೋದರು ನಾ ಮಾಡಿದ ತಪ್ಪೇನು ಯೋಚನೆ ಮಾಡು ಪಾಂಡವ ಪಕ್ಷಪಾತಿ ಎಷ್ಟಾದರೂ ನೀನು ಆದ್ದರಿಂದ ಉಭಯತ್ರರಿಗೆ ನ್ಯಾಯವಾದ ಮಾತನ್ನು ಆಳುವುದಕ್ಕಾಗಿ ನೀನು ಬಂದಿಲ್ಲ ಇಲ್ಲಿ ಭವಾನ್ ಗರ್ಹೈತೆ ನಿತ್ಯಂ ಕಿಂ ಸಮೀಕ್ಷ ಬಲಾಬಲಂ ಭವಾನ್ ಕ್ಷತ್ತಾಚ ಆಚಾರ್ಯೋ ವಾ ಪಿತಾಮಹ ಎಲ್ಲರನ್ನು ಒಟ್ಟಿಗೆ ಝಾಡಿಸಿದ ನೀನು ಅಷ್ಟೇ ಈ ವಿದುರನೂ ಅಷ್ಟೇ ನಮ್ಮ ತಂದೆ ಧೃತರಾಷ್ಟ್ರನೂ ಅಷ್ಟೇ ಆಚಾರ್ಯ ದ್ರೋಣನೂ ಅಷ್ಟೇ ಪಿತಾಮಹ ಭೀಷ್ಮನೂ ಅಷ್ಟೇ ಎಲ್ಲ ದ್ರೋಹಿಗಳು ಪಾಂಡವ ಪಕ್ಷಪಾತಿಗಳು ನಾನೇನ್ ತಪ್ಪು ಮಾಡಿದ್ದೀರಿ ಮಾಮೇವ ಅಂತೆ ನಾಣ್ಯಂ ಕಂಚನ ಪಾರ್ಥಿವಂ ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ ನಾ ಮಾಡಿದ ಕೆಲಸ ಎಷ್ಟೋ ಜನ ಮಾಡಿದ್ದಾರೆ ನಾನೇಂತ ನಾನೊಬ್ಳೆ ನಂಚ ತಗೊಂಡ ಎಂತೆಂಥ ಅವರೆಲ್ಲ ತಗೊಂಡಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ನನ್ನನ್ನು ಯಾಕ್ರಿ ಹಿಡಿತೀರಿ ಅಂತ ಲೋಕಾಯುಕ್ತರು ಕೇಳಿದಂತೆ ತಪ್ಪು ಮಾಡಿದವನು ನಾನೇನು ತಪ್ಪು ಮಾಡಿದೆ ಯಾರೂ ಮಾಡಿದೆ ಅದನ್ನು ಮಾಡಿದೆ ಅನ್ನೋದು ಲೋಕ ರೀತಿ ಆವತ್ತು ಇತ್ತು ಇವತ್ತು ಹೇಳ್ತಾರೆ ನಾನು ಯೋಚನೆ ಮಾಡಿದರೆ ವಿಚಿಂತೆಯನ್ನೇ ಪ್ರಪಶ್ಯಾಮಿ ಸುಸೂಕ್ಷ್ಮ ಪಿಪಿಕೆ ಚಾಹಂ ನಾನು ನನ್ನಲ್ಲಿ ಆತ್ಮಶೋಧನೆ ಎಷ್ಟು ಮಾಡಿಕೊಂಡ್ರು ನನ್ನಲ್ಲಿ ಏನು ನನಗೆ ತಪ್ಪು ಕಾಣಿಸ್ತಾ ಇಲ್ಲ ಪ್ರಿಯಾಭ್ಯಪಗತೆ ದ್ಯೂತೆ ಪಾಂಡವ ಮಧುಸೂದನಾಜಿತಾ ಜಿತಾಶಕುನಿ ನಾರಾಜೇ ತತ್ರ ಕಿಂ ಮಮ ದುಷ್ಕೃತಂ ಪ್ರಿಯ ಅಭ್ಯುಪಗತೆ ದ್ಯೋತೆ ಅವನಿಗೆ ಪ್ರಿಯವಾಗಿತ್ತು ಧರ್ಮರಾಜನಿಗೆ ಜೂಜು ತಾನೇ ಬಂದ ನಾವು ಕರೆದಿರಬಹುದು ಬರೋಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅವನು ಅವನು ಪ್ರಿಯವಾಗಿದ್ದರಿಂದ ತಾನೇ ಬಂದ ಅವನು ಉದ್ದೇಶ ಏನಿತ್ತು ನಮ್ಮ ರಾಜ್ಯವನ್ನು ಅವನೇ ಗೆದ್ಕೋಬೇಕು ಅಂತಿತ್ತು ಆದ್ದರಿಂದ ಎಲ್ಲವನ್ನ ಸೋತಿದ್ದಾನೆ ಪಾಂಡವರು ಶಕ್ತರಾಗಿದ್ದರೆ ಇವತ್ತು ಸಂಧಾನ ನಿನ್ನ ಮೂಲಕ ಹೇಳಿ ಬದಲಾಗಿ ಹದಿಮೂರು ವರ್ಷಕ್ಕೆ ಮೊದಲೇ ಆ ಜೂಜು ಮುಗಿದ ಸಭೆಯಲ್ಲಿಯೇ ನಮ್ಮ ಜೊತೆಲಿ ಯುದ್ಧಕ್ಕೆ ಬರ್ಬೋದಾಗಿತ್ತಲ್ಲ ಅವ್ರಿಗಿನ್ನೂ ರಾಜ್ಯಾವಕಾಶ ಭೋಗ ಇತ್ತಲ್ಲ ಆದ್ದರಿಂದ ನನ್ನನ್ನು ಸುಮ್ಮನೆ ನೀವು ಬೈಬೇಡ ಎರಡನೇದು ಅರ್ಜುನನಿಗೆ ದೇವತೆಗಳು ಸಾಕ್ಷಾತ್ಕಾರವಾಗಿದೆ ಅಂತ ಹೋಗಲೇ ಬೇಡ ನನಗೆ ಸಾಕ್ಷಾತ್ಕಾರ ಆಗಿಲ್ಲದೆ ಇರಬಹುದು ಆದರೆ ಸಾಕ್ಷಾತ್ಕಾರ ಪಡೆದವರು ನನ್ನ ಕಡೆ ಇದ್ದಾರೆ ಸಾಕ್ಷಾತ್ ಭೀಷ್ಮರಿದ್ದಾರೆ ದ್ರೋಣರಿದ್ದಾರೆ ಪರಶುರಾಮರಲ್ಲಿ ಪರಮಶಿವನಲ್ಲಿ ಅಸ್ತ್ರಶಸ್ತ್ರಗಳನ್ನು ಪಡೆದವರು ನಮ್ಮ ತಂದೆ ಅವನೇ ನಿಜವಾಗಿದ್ದರೆ ಅವನು ಕಣ್ಣಿಲ್ಲದೆ ಇರಬಹುದು ಕಣ್ಣಿಲ್ಲದೆ ಇದ್ದ ಮಾತ್ರದಿಂದ ಅವನನ್ನು ತಪ್ಪಿಸಿ ಕುತಂತ್ರದಿಂದ ಈ ಪಿತಾಮಹ ನಮ್ಮ ಚಿಕ್ಕಪ್ಪ ಪಾಂಡವನ ಅಧಿಕಾರಕ್ಕೆ ತಂದು ಬಿಟ್ಟ ಆಗ ನಾನು ಇನ್ನೂ ಚಿಕ್ಕ ಆಗ ನಾ ಹುಟ್ಟೇ ಇರಲಿಲ್ಲ ಹುಟ್ಟಿದ ಮೇಲೆ ನನ್ನನ್ನು ಕೇಳಿದೆ ರಾಜ್ಯವನ್ನು ಅರ್ಧ ಭಾಗ ಮಾಡಿ ಕೌರವರು ಪಾಂಡವರಿಗೆ ಕೊಟ್ಟದ್ದೇ ಶುದ್ಧ ತಪ್ಪು ನಾನು ಮೈನರಾಗಿದ್ದೆ ಆಗ ಮಾಡಿ ತಪ್ಪನ್ನೇ ಸರಿ ಮಾಡಿಕೊಳ್ತಾ ಇದ್ದೇವೆ ಹಾಗೆ ನೋಡಿದರೆ ಪಾಂಡು ಮಹಾರಾಜನ ಮಕ್ಕಳೇ ಅಲ್ಲ ಇವರು ಈ ಪಾಂಡವರು ಪಾಂಡುವಿನ ಕ್ಷೇತ್ರ ಅಂತ ಹೇಳ್ತಾರೆ ಕುಂತಿಯ ಮಕ್ಕಳಿರ್ಬೋದು ಆದರೆ ಪಾಂಡುವಿಗೆ ಸಾಕ್ಷಾತ್ತಾಗಿ ಹುಟ್ಟಿದ ಮಕ್ಕಳಲ್ಲ ನಾವು ಮಾತ್ರ ಗಾಂಧಾರಿ ಹೊಟ್ಟೆಯಲ್ಲಿಯೂ ಹುಟ್ಟಿದವು ಧೃತರಾಷ್ಟ್ರನಿಗೂ ಹುಟ್ಟಿದ್ದೇವೆ ಆದ್ದರಿಂದ ನಮಗೆ ರಾಜ್ಯ ಸೇರಬೇಕಾದ್ದು ಸೂಜಿಯ ಮುನೆಷ್ಟು ಭೂಮಿಯನ್ನು ಕೊಡುವುದಿಲ್ಲ ಬೇಕಾದ ಮಾಡಿಕೊಳ್ಳಿ ಐದು ಹಳ್ಳಿಯಲ್ಲ ಒಂದು ಹಳ್ಳಿಯಲ್ಲ ಒಂದು ಸೂಜಿಯ ಮನೆಯಷ್ಟು ಭೂಮಿ ಕೊಡೋದಿಲ್ಲ ಇಲ್ಲೊಂದು ಮುಖ್ಯವಾದ ನ್ಯಾಯ ಬಿಂದು ಲಾ ಪಾಯಿಂಟ್ ಏನು ಅಡಗಿದೆ ಅಂದರೆ ಕ್ಷೇತ್ರದಲ್ಲಿ ಹುಟ್ಟಿದವರು ಅಂದರೆ ಆಗಿನ ಕಾಲದಲ್ಲಿ ವಿವಾಹದಲ್ಲಿ ಗಂಡನು ಅಶಕ್ತನಾಗಿದ್ದರೆ ಗಂಡ ತೀರಿಕೊಂಡಿದ್ದರೆ ಪತ್ನಿಯಾದವಳು ಬೇರೊಬ್ಬ ಪುರುಷನಲ್ಲಿ ಗಂಡನ ಅನುಮತಿಯಂತೆ ಮಕ್ಕಳನ್ನು ಪಡೆಯುವುದಕ್ಕೆ ನಿಯೋಗ ಪದ್ಧತಿ ಅಂತ ಹೆಸರು ಆ ನಿಯೋಗ ಪದ್ಧತಿ ಕುರುವಂಶದಲ್ಲಿ ಹಿಂದಿಯೂ ಬಹಳಷ್ಟು ನಡೆದಿದೆ ಸ್ವಯಂ ಭರತ ಚಕ್ರವರ್ತಿ ಆದಿಪರ್ವದಲ್ಲಿ ಹೇಳ್ತಾರೆ ಭರತ ಚಕ್ರವರ್ತಿಗೆ ಹುಟ್ಟಿದ ಒಂಬತ್ತು ಮಕ್ಕಳು ಬೇರೆ ಬೇರೆ ಪತ್ನಿಯರಲ್ಲಿ ಮಹಾ ಲಂಪಟರು ದುಷ್ಟರು ಜನಕಂಟಕರು ಆಗಿದ್ದರಿಂದ ದೊರೆ ಅವರನ್ನೆಲ್ಲ ಕೊಲ್ಲಿಸಿ ತನ್ನ ಪತ್ನಿಯಲ್ಲಿ ಭರದ್ವಾಜನೆಂಬ ಮಹರ್ಷಿಯ ಅಂಶದಿಂದ ಮುಂದೆ ಒಂದು ಸಂತಾನವನ್ನುಂಟು ಮಾಡಿದ ಅದೆಲ್ಲ ಬ್ರಾಹ್ಮಣ ಸಂತಾನ ಈ ವಂಶದ ಆರಂಭದಲ್ಲಿಯೇ ಕಥೆ ಇದೆ ಇದನ್ನು ಪೂರ್ವದಲ್ಲಿ ಕೊಟ್ಟಿದ್ದಾರೆ ಇಂಥದ್ದಿನ್ನೂ ಮಧ್ಯ ಮಧ್ಯೆ ಬೇಕಾದ ಹೇಳ್ಬೋದು ಯುಗ ಧರ್ಮ ಅಂತ ಹೇಳ್ತೇವೆ ಇವತ್ತದು ಧರ್ಮ ಇಲ್ಲದೆ ಇರಬಹುದು ಒಂದು ಯುಗದ ಧರ್ಮವನ್ನು ಇನ್ನೊಂದು ಯುಗದ ಧರ್ಮದಿಂದ ಅಳತೆ ಮಾಡಿ ನೋಡಿದರೆ ನಮಗೆಲ್ಲ ತಪ್ಪು ಕಾಣಿಸುತ್ತೆ ಒಂದು ಪ್ರದೇಶದ ನಿಯಮವನ್ನು ಇನ್ನೊಂದು ಪ್ರದೇಶದಿಂದ ನೋಡಿದರೆ ಅದು ತಪ್ಪಾಗಿ ಕಾಣಿಸ್ತೆ ಬ್ರಿಟಿಷರ್ ಪದ್ಧತಿ ಒಂದಿರ್ಬೋದು ಆಫ್ರಿಕನ್ ಪದ್ಧತಿ ಒಂದಿರ್ಬೋದು ಚೈನೀಸ್ ಪದ್ಧತಿ ಒಂದಿರಬಹುದು ಭಾರತೀಯರ ಪದ್ಧತಿ ಇವತ್ತು ಬೇರೆ ಇರಬಹುದು ಗೋಧರ್ಮ ಅಂತ ಹಿಂದೆ ಹೇಳ್ತಾ ಇದ್ರು ಮಕ್ಕಳಿಲ್ಲದೆ ಇದ್ದಾಗ ಬೇರೆಯವರಿಂದ ಮಕ್ಕಳನ್ನು ಪಡೆಯುವುದು ಆಗ ನ್ಯಾಯಸಮ್ಮತವಾಗಿತ್ತು ಅದು ಯುಗಸಂಧಿ ಕಾಲದಲ್ಲಿ ತಪ್ಪು ಸರಿ ವಿವೇಚನೆ ಎರಡೂ ಕಡೆ ಮಾತನಾಡ್ತಿದ್ರು ಅದರ ಒಂದು ದುರುಪಯೋಗ ಮಾಡಿಕೊಂಡು ದುರ್ಯೋಧನ ಪಾಂಡವಿನ ಮಕ್ಕಳೆಲ್ಲ ಇದು ನಿಯೋಗಕ್ಕೆ ಹುಟ್ಟಿದವರು ಅಂತ ಹೇಳಿದಾಗ ಕೃಷ್ಣ ಕೇಳ್ತಾನಂತೆ ಆಹಾ ನಿನಗೆ ಎಲ್ಲ ಗೊತ್ತಿದೆ ಧರ್ಮಶಾಸ್ತ್ರವಿದ ನೀನು ಹಾಗಿದ್ರೆ ನಿನ್ನ ತಂದೆ ಹೇಗೆ ಹುಟ್ಟಿದ ವಿಚಿತ್ರ ವೀರ್ಯೋ ವಿಷಯೀ ವಿಪತ್ತಿಂ ವಿಚಿತ್ರ ವೀರ್ಯ ವಿಷಯಾಸಕ್ತಿಯಿಂದ ಹೋದ ಮೇಲೆ ವ್ಯಾಸರ ಸಂತಾನ ತಾನೇ ಪಾಯಿತು ನಿನ್ನ ಅಪ್ಪನೂ ಹುಟ್ಟಿದ ತಾನೇ ಪಾಂಡವನ ಮಕ್ಕಳಿಗೆ ರಾಜ್ಯ ಬರಬಾರದು ಅಂತ ಹೇಳಿದರೆ ಹಾಗಿದ್ರೆ ನಿನ್ನ ತಂದೆಗೂ ರಾಜ್ಯ ಬರಬಾರ್ದಾಗಿತ್ತಲ್ಲ ಅಂತ ಇದು ಭಾಸಕವಿ ತನ್ನ ನಾಟಕದಲ್ಲಿ ದೂತವಾಕ್ಯದಲ್ಲಿ ಹೇಳಿ ತೋರಿಸ್ತಾನೆ ಮೂಲದಲ್ಲಿ ಇಲ್ಲ ಅಲ್ಲಿಗೆ ಅವನ ಬಾಯಿ ಮುಚ್ಚಿತು ದುರ್ಯೋಧನ ಬಾಯಿ ಮುಚ್ಚಿ ಮತ್ತೆ ಹೇಳ್ತಾನೆ ಕೃಷ್ಣ ದಪ್ಸಸೆ ವೀರಶಯನಂ ಕಾಮಮೇತದವಾಪ್ಸಸಿ ಸ್ಥಿರೋ ಭವ ಸಹ ಮಾತ್ಯ ವಿಮರ್ದೋ ಭವಿತಾ ಮಹಾನೇ ಮುಂದೆ ಬರುವುದು ವಿಮರ್ಧ ಬರೀ ಯುದ್ಧವಲ್ಲ ಕುಲಕ್ಷಯ ಲಪ್ಸಸೆ ವೀರಶಯನಂ ಯುದ್ಧದಲ್ಲಿ ಒಬ್ಬ ವೀರ ಹೇಗೆ ಸಾಯ್ತಾನೆಯೋ ಆ ರೀತಿ ನಿನಗೆ ಮರಣಶಯ್ಯ ಬರ್ತದೆ ಈಗ ನೀನು ಬದುಕಿ ಉಳಿಬೇಕಾದರೆ ನನ್ನ ಮಾತನ್ನು ಕೇಳು ನೀನು ಸಂಪಾದನೆ ಮಾಡಿದ ರಾಜ್ಯ ನೀನೇ ಇಟ್ಕೋ ಏನಾರಿದ್ರೆ ಪಾಂಡವರು ಬಾಹುಬಲದಿಂದ ಸಂಪಾದನೆ ಮಾಡಿದ್ದೇನು ಜೂಜಿಗಿಟ್ಟಿದ್ರು ಅವರ ರಾಜ್ಯವನ್ನು ಅವರಿಗೆ ನೀನು ಕೊಟ್ಟುಬಿಡು ಅಸಮೀಕ್ಷ ಸದಾಚಾರ ಸಾರ್ಧಂ ಪಾಪ ಅನುಬಂಧನೀ ಸದಾಚಾರ ಅಂತ ಒಂದಿರುತ್ತದೆ ಅದನ್ನು ಪಾಪದ ಆಚಾರಗಳಿಂದ ಬಾಧಿಸಬಾರದು ಆಚಾರದಲ್ಲಿ ಸಂಬಂಧಪಡದೆ ಸೇರಿಸಿದರೆ ಹಾಲಿನಲ್ಲಿ ಹುಳಿ ಹಾಕಿದ ಹಾಗೆ ವಿಷ ಹಾಕಿದಾಗತ್ತೆ ಅದು ಆದ್ದರಿಂದ ಯೋಚನೆ ಮಾಡು ಸಹ ಮಾತ್ರ ಪ್ರದಗ್ಧುಂ ತಾನ್ ಬಾಲಕಾನ್ ವಾರಣಾವತೇ ಈ ಸಭೆಯಲ್ಲಿ ಎಲ್ಲರಿಗೆ ಹೇಳಿಬಿಡ್ತೇನೆ ಕೇಳಿಕೊಳ್ಳಿ ಇಂದ ಕೃಷ್ಣ ಭೀಮನಿಗೆ ವಿಷವನ್ನು ಹಾಕಿ ರಾಕ್ಷಸಾವರ್ತದಲ್ಲಿ ನಾಗಾವರ್ತದಲ್ಲಿ ಗಂಗೆಗೆ ತಳಿದವರು ಯಾರೋ ದುರ್ಯೋಧನ ಜೀವಂತವಾಗಿದ್ದ ಪಾಂಡವರನ್ನ ತಾಯಿ ಸಮೇತ ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ಸುಡು ಯತ್ನವನ್ನು ಮಾಡಿದವರು ಯಾರೋ ನೀನೇ ಅಲ್ಲವೇನು ಈ ಸಭೆಯಲ್ಲಿ ಎಲ್ಲರೂ ತಿಳ್ಕೊಳ್ಳಿ ಅಲ್ಲಿಂದಾಚೆಗೆ ಒಂದೇ ಎರಡೇ ಜೂಜೆ ಗೊತ್ತಿಲ್ಲದೆ ಇದ್ದ ಧರ್ಮರಾಜನನ್ನು ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ನಿಯಮ ಇದ್ದದ್ರಿಂದ ಅವನನ್ನು ಕರೆಸಿ ಇಷ್ಟೆಲ್ಲ ಮಾಡಿದ್ದಿ ಏನೇನು ತಪ್ಪಲ್ವ ಏನೇನು ತಪ್ಪಲ್ವ ಏನೇನು ತಲುಪೆ ಚುಚ್ಚಿ ಚುಚ್ಚಿ ಚುಚ್ಚಿ ಹೇಳಲಾಗಿ ಕಿವಿಯಲ್ಲಿ ದುರ್ಯೋಧನನಿಗೆ ದುಶಾಸನ ಹೊರಗಿಂದ ಬಂದು ಹೇಳಿದ ಅಣ್ಣ ಇದು ನಡೆಯೋದಿಲ್ಲ ಅವನು ಮೊಂಡ ಕೃಷ್ಣ ಎಷ್ಟು ಹೇಳಿದ್ರು ಅವನ ತಲೆ ಹತ್ತೋದಿಲ್ಲ ಪೂರ್ವ ತೀರ್ಮಾನ ಮಾಡ್ಕೊಂಬಂದಿದ್ದಾನೆ ಪಾಂಡವರ ಕಡೆಯೇ ಮಾತಾಡ್ತಿದ್ದಾನೆ ಇವನನ್ನು ವಾಪಸ್ ಹೋಗೋದಕ್ಕೆ ಬಿಟ್ಟರೆ ಬಹಳ ಅನರ್ಥ ಮಾಡ್ತಾನೆ ಆದ್ದರಿಂದ ಇವನನ್ನು ಇಲ್ಲಿಯೇ ಬಿಗಿದು ಕಟ್ಟಿ ಬಿಡಬೇಕು ಕರ್ಣನು ಹೊರಗೆ ಹೋದ ದುಶಾಸನ ಜೊತೆಯಲ್ಲಿ ಮತ್ತೆ ಹೌದು ಹೌದು ಅದೇ ನ್ಯಾಯ ಎಂಬುದಾಗಿ ಅವರೆಲ್ಲ ಸಿದ್ಧ ಮಾಡಿಕೊಂಡಿದ್ದಾರೆ ಈ ಸಮಾಚಾರ ಗೊತ್ತಾಯಿತು ತಥಾ ದುರ್ಯೋಧನಂ ಕರ್ಣಂ ಶಕುನಿಂಚಾಪಿ ಸೌಬಲಂ ಬದ್ವಾ ದುಶಾಸನಂಚಾಪಿ ಪಾಂಡವೇ ಪ್ರಯಚ್ಛತ ಕೃಷ್ಣ ಅದನ್ನೇ ಪಾಂಡವರ ಅನುಕೂಲಕ್ಕಾಗಿ ಕೌರವರ ಕಡೆ ತಿರುಗಿಸಿದ ಮಹಾರಾಜ ಧೃತರಾಷ್ಟ್ರ ಎಷ್ಟು ಸಲ ಕೇಳಿದರೂ ನೀನು ಉಪಾಯದಿಂದ ತಪ್ಪಿಸ್ಕೊಳ್ತಾ ಇದ್ದ ನಾನೇನು ಮಾಡಲಿ ಪಾಂಡವ್ರಿಗೆ ಅನ್ಯಾಯ ಆಗಿದೆ ನಿಜ ನನ್ನ ಸಮ್ಮತಿ ಇಲ್ಲ ಆದ್ರೆ ನನ್ನ ಮಕ್ಳು ನನ್ನ ಮಾತು ಕೇಳೋದಿಲ್ಲ ನಾನೇನು ಮಾಡಲಿ ನಾನೇನು ಮಾಡಲಿ ಅಂತ ಕುಂಟನಪ್ಪ ಹೇಳ್ತಾ ಇದ್ದೀಯಲ್ಲ ಹಾಗಿದ್ರೆ ಒಂದು ಕೆಲಸ ಮಾಡು ನಿನ್ನ ಮಕ್ಕಳು ಉಳಿಬೇಕಲ್ಲ ಮಕ್ಕಳು ಉಳಿಬೇಕಾಗಿದ್ರೆ ಒಂದೇ ಉಪಾಯ ದುರ್ಯೋಧನಂ ಕರ್ಣಂ ಶಕುನಿಂ ಸೌಬಲಂ ಈ ನಾಲ್ವರನ್ನು ಹಗ್ಗಗಳಿಂದ ಕಟ್ಟಿಸಿ ಬದ್ಧ ದುಶ್ಯಾಸನಂಚಾಪಿ ಅವನನ್ನು ಸೇರಿಸಿ ಪಾಂಡವೇಭ್ಯ ಪ್ರಯಚ್ಛತ ಪಾಂಡವರಿಗೆ ದಾನ ಮಾಡಿಬಿಡು ನಾ ಮೂಟೆ ತಗೊಂಡು ಹೋಗಿಬಿಡ್ತೀನಿ ಪಾಂಡವರಿಗೆ ಒಪ್ಪಿಸ್ಬಿಡ್ತೀನಿ ಈ ನಾಲ್ವರನ್ನು ತೆಗೆದುಬಿಟ್ರೆ ಎಲಿಮಿನೇಟ್ ಮಾಡಿದರೆ ನಿನ್ನ ಮಕ್ಕಳು ಉಳಿತಾರೆ ಲೋಕವು ಉಳಿಯುತ್ತೆ ಅಂತ ಹೇಳಲಾಗಿ ಧೃತರಾಷ್ಟ್ರಕ್ಕೆ ಬೀಕ್ಲಾಟಕ್ಕೆ ಬಂತು ಅಯ್ಯೋ ಎಲ್ಲೆಲ್ಲಿ ಬಂದ್ಬಿಡ್ತು ಎಲ್ಲೆಲ್ಲಿ ಹೋಯ್ತಲ್ಲ ಅಂತ ಇನ್ನೊಂದು ನಾಟಕವನ್ನು ಮಾಡ್ತಾನೆ ಕಪಟಿ ಚಪ್ಪಾಳೆ ಹಾಕಿದ ಆ ಸ್ಥಾನದಲ್ಲಿದ್ದ ಬಾಗಲಕಾಯೋನೊಬ್ಬ ಬಂದ ಲೇ ನಮ್ಮ ಪತ್ನಿ ಮಹಾರಾಣಿಯನ್ನು ಕರ್ಕೊಂಬಾರೋ ಗಾಂಧಾರಿ ದೇವಿಯರು ಸಭೆಗೆ ಬರಮಾಡು ಅಂದ ರಾಜ್ಯಸಭೆಗೆ ಮಹಾರಾಣಿ ಬರ್ತಕ್ಕ ಪ್ರಸಂಗ ಇರಲಿಲ್ಲ ಇದೇನು ಹಬ್ಬದ ದಿವಸ ಅಲ್ಲ ಉಡುಗೊರೆ ಕೊಡೋದಲ್ಲ ಗಾಂಧಾರಿಯನ್ನು ಕರೆಸಲಾಗಿ ಅವಳು ಬಂದಿದ್ದಾಳೆ ಗಾಂಧಾರಿ ಬಂದರೆ ಸಭೆಯಲ್ಲಿ ನೋಡ್ತಾರೆ ದುರ್ಯೋಧನ ಇಲ್ಲವೇ ಇಲ್ಲ ವಾಕೌಟ್ ಮಾಡಿಬಿಟ್ಟಿದ್ದಾರೆ ದುರ್ಯೋಧನ ಇಲ್ಲ ಶಕುನಿ ಇಲ್ಲ ದುಶಾಸನ ಇಲ್ಲ ಕರ್ಣ ಇಲ್ಲ ರಾಣಿ ಬಂದಳು ಇವನಿಗೆ ಯಾರೋ ಹೇಳಿದ್ರು ಮಹಾರಾಜರೇ ನಿಮ್ಮ ಹುಡುಗರು ಯಾರೂ ಇಲ್ಲ ಸಭೆಯಲ್ಲಿ ಆಗ ಕಕಾಬಿಕಿಯಾಗಿ ಧೃತರಾಷ್ಟ್ರ ಹೇಳ್ತಾನೆ ಆನಾಯತ ಸುತಂ ಕ್ಷಿಪ್ರಂ ನನ್ನ ಮಗ ಎಲ್ಲಿದ್ದರೂ ಹೆಡಮುರಿಗೆ ಕಟ್ಟಿ ತಗೊಂಬನ್ನಿ ಸಭೆಗೆ ಈ ಹೆಡಮುರಿಯಿಂದ ನಾನು ವಂಶವೇ ಹಾಳಾಗ್ತಾ ಇದೆ ಇನ್ನೊಂದು ಸಲ ನಾವು ಬುದ್ಧಿ ಹೇಳೋಣ ಅವನು ಬಂದ ಅಂತ ತಲೆ ಬಗ್ಗಿಸಿಕೊಂಡು ನಿಂತ ಗಾಂಧಾರಿ ಅವನ ಕಡೆಗೆ ದೃಷ್ಟಿ ಮಾಡಿದ ಕಣ್ಣಿಲ್ಲದೆ ಇದ್ದರೂ ಕೂಡ ಮುಖವನ್ನು ಮಾಡಿಕೊಂಡು ಹೇಳ್ತಾಳೆ ಹೇ ದುಷ್ಟ ನಿನ್ನಿಂದ ವಂಶವೇ ಅನ್ಯಾಯವಾಗಿ ಹಾಳಾಗಿ ಹೋಗುತ್ತೆ ತ್ವಂ ಹೇವಾತೃವಿಷಂ ಗರ್ಹ್ಯೋ ಧೃತರಾಷ್ಟ್ರಸುತ ಪ್ರಿಯಃ ಗಂಡನ ಮುಸುಡಿಯನ್ನು ತೆಗೆದು ಹೇಳ್ತಾಳೆ ಗಾಂಧಾರಿ ಮಹಾರಾಜರೇ ಇದಿಷ್ಟು ಅನರ್ಥಕ್ಕೆ ನೀವೇ ಕಾರಣ ಗಾಂಧಾರ್ಯ ಸತ್ಯಶೀಲತಾ ವೇದವ್ಯಾಸರು ಗಾಂಧಾರಿ ಸತ್ಯವಂತೆ ಎಂಬುದನ್ನು ಪ್ರತಿಜ್ಞೆ ಮಾಡಿ ತೋರಿಸ್ತೇನೆ ಅಂತ ಆರಂಭದಲ್ಲಿ ಏನು ಹೇಳಿದ್ದಾರೆ ಇದು ಒಂದು ಉದಾಹರಣೆ ಅಷ್ಟು ತುಂಬಿದ ಸಭೆಯಲ್ಲಿ ಗಂಡನಿಗೆ ಶಿಮಾರಿ ಹಾಕ್ತಾಳೆ ಗಾಂಧಾರಿ ನಿಮ್ಮಿಂದಲೇ ಇಷ್ಟೆಲ್ಲ ಆಗಿದ್ದು ಯೋ ಜಾನನ್ನೇ ತತ್ಪ್ರಜ್ಞಾ ತತ್ಪ್ರಜ್ಞಾಮನುವರ್ತಸೆ ದುಷ್ಟಾಂತ ಗೊತ್ತಿದ್ರು ತತ್ಪ್ರಜ್ಞಾ ಮಗನ ಬುದ್ಧಿಯನ್ನು ಅನುವರ್ತನೆ ಮಾಡ್ತಿದ್ದೀರಿ ದುಸ್ಸಹಾಯಸ್ಯ ರುದ್ಧಸ್ಯ ಧೃತರಾಷ್ಟ್ರೋಷ್ಣುತೆ ಫಲಂ ರಾಷ್ಟ್ರಪ್ರಧಾನೇ ಮೂಢಸ್ಯ ಬಾಲಿಷಸ್ಯ ದುರಾತ್ಮನಃ ರಾಷ್ಟ್ರಪ್ರಧಾನ ಅವ್ರ ರಾಷ್ಟ್ರ ಅವರು ಕೊಡಬೇಕು ಪಾಂಡವರು ಕಟ್ಟಿದ್ದಾರೆ ರಾಷ್ಟ್ರ ಅವ್ರದ್ದು ನಮ್ಮದಲ್ಲ ಯಾಕೆ ಸಮ್ರಾಟ್ ಪದವಿಗೆ ಅವನೇನಿದ್ದಾನೆ ಯುಧಿಷ್ಠಿರ ದೊಡ್ಡ ರಾಜಸೂ ಯಾಗ ಮಾಡಿದವನು ಅವ್ರ ರಾಷ್ಟ್ರ ಅವರು ಕೊಡಬೇಕು ಈಗ ಪಾಂಡವರು ನಮ್ಮ ಮೇಲೆ ಬಿದ್ದರೆ ದುಸ್ಸಹಾಯ ಸೆಲುಬ್ಧಸ್ಯ ಬರೀ ಲೋಭಿಯಾಗಿದ್ದಾನೆ ನನ್ನ ಮಗ ಅವನಿಗೆ ಯಾರೂ ಸಹಾಯವಿಲ್ಲ ಕಥಂ ಹಿ ಸ್ವಜನೇ ಭೇದಂ ಉಪೇಕ್ಷೇತಮಹಿ ಕ್ಷೇತಮಹೀಪತಿ ಸ್ವಜನರು ದಾಯಾದಿಗಳು ಬಡಿದಾಡಿದರೆ ನಾವು ಬುದ್ಧಿ ಹೇಳಬೇಕು ತಟಸ್ಥವಾಗಿರಬೇಕು ಮಕ್ಕಳ ಕಡೆ ನಾವು ಸಹಾಯ ಮಾಡಬಾರದು ಮಾಡಿದ್ದು ತಪ್ಪು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಲು ದುರ್ಯೋಧನ ಬಂದ ನಿಂತ್ಕೊಂಡ ತಾಯಿ ಮಾತನ್ನು ಕೇಳಿದ ಮಾತುಶ್ಚ ವಚನ ಕ್ಷತ್ತ ಸಭಾಂ ಪ್ರವೇಶಯತ್ ಪುನಃ ದುರ್ಯೋಧನ ಎಳ್ಕೊಂಬಂದವರು ಯಾರು ವಿದುರ ಎಳ್ಕೊಂಬಂದ ಬಾಯಿಲಿ ಎಂಬುದಾಗಿ ಏಕವಚನದಲ್ಲಿ ಸ ಆಕಾಂಕ್ಷಿ ಪ್ರವಿವೇಶ ಪುರಸಭಾಂ ದುರ್ಯೋಧನ ನಿಬೋಧೇದಂ ಗಾಂಧಾರಿ ಹೇಳಿದ್ಲು ಮಗನೇ ನನ್ನ ಮಾತನ್ನು ಕೇಳು ವಚನ ಮಮ ಪುತ್ರ ಕಾಹಿತಂತೆ ಸಾನುಬಂಧಸ್ಯ ತಥಾ ಸುಖೋದಯಂ ಸುಖವಾಗಿ ಬದುಕಬೇಕು ನಮಗಿದ್ದಲ್ಲಿ ತೃಪ್ತಿ ಸಾಕು ಇಂದ್ರಿಯಾಣಿ ಮಾತ್ ಹೋ ನಿಯಚ್ಛೇದರ್ಥ ತನ್ಮಯೋ ಇಂದ್ರಿಯಗಳನ್ನು ನಾವು ನಿಯಚ್ಛನ ಮಾಡಬೇಕು ಕಂಟ್ರೋಲ್ ಮಾಡಬೇಕು ನಿಗ್ರಹ ಮಾಡಬೇಕು ಅರ್ಥ ಧರ್ಮ ಇವುಗಳಲ್ಲಿ ಸಮತೂಕವನ್ನು ಮಾಡಬೇಕು ಎಲ್ಲ ನನಗೆ ಎಂಬ ಲೋಭವನ್ನು ಮಾಡಿದರೆ ಹಾಳಾಗಿಬಿಡ್ತೀಯೇ ಭೀಷ್ಮೇಣೆ ಮಹಾಪ್ರಾಜ್ಞ ಪಿತ್ರ ತೇ ವಾಲ್ಮೀಕಿಯರ ಚ ಪಾಂಡು ಪಾಂಡುಪುತ್ರಾಣ ಭೀಷ್ಮರು ಬೇರೆ ಯಾರೂ ಅಲ್ಲ ಎರಡೂ ಕುಲಕ್ಕೆ ಮಧ್ಯಸ್ಥದಲ್ಲಿರುವವರು ಅವರು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರು ನಿನಗೆ ಸಮ್ಮತಿ ಇತ್ತೇ ಇಲ್ಲವೇ ಅನ್ನೋದು ಯಾರು ಕೇಳ್ತಾರೆ ಚೋಟದ ಹುಡುಗ ನೀನು ಭೀಷ್ಮರಿಗಿಂತ ನೀನು ದೊಡ್ಡವನಲ್ಲ ಭೀಷ್ಮರು ರಾಜ್ಯ ಬಿಡದೇ ಇದ್ದರೆ ನಿನ್ನಪ್ಪನಿಗೂ ರಾಜ್ಯ ಬರ್ತಾ ಇರಲಿಲ್ಲ ನಿನ್ನ ತಾತನಿಗೂ ಬರ್ತಾ ಇರಲಿಲ್ಲ ವಿಚಿತ್ರ ವೀರ್ಯನಿಗೆ ಭೀಷ್ಮರ ತ್ಯಾಗದಿಂದ ಉಂಟಾಗಿದೆ ಅವರ ಮಾತಿಗೆ ಬೆಲೆಯನ್ನು ಕೊಡು ಎಂಬುದಾಗಿ ಯಚ್ಚತ್ವ ಮನ್ಯಸೆ ಮೂಢ ಭೀಷ್ಮದ್ರೋಣ ಕೃಪಾದಯ ಯೋತ್ಸಂತೆ ಸರ್ವಶಕ್ತಿಯ ಇತಿ ಭೀಷ್ಮ ಭೀಷ್ಮದ್ರೋಣರು ನನ್ನ ಕಡೆ ಇದ್ದಾರೆ ಏನು ಮಾಡ್ತಾರೆ ಪಾಂಡವರು ಒಂದು ಜಂಬ ಹೊಡೀತಿಯಲ್ಲ ನಾ ಹೇಳ್ತೇನೆ ಕೇಳು ಅವರು ನಿನ್ನ ಕಡೆ ನಿಂತು ಯುದ್ಧ ಮಾಡುವುದಿಲ್ಲ ನ ಯೋತ್ಸಂತೆ ಸರ್ವಶಕ್ತ ಅಪಿ ನೈ ಗಾಂಧಾರಿ ಹಾಕಿದ ಲೆಕ್ಕ ಹೇಗೆ ಅವರು ದೊಡ್ಡವರು ಮಧ್ಯಸ್ಥದಲ್ಲಿರ್ತಾರೆ ದುರ್ಯೋಧನ ಕಡೆ ನಿಲ್ಲುವುದಿಲ್ಲ ಅಂತ ಅದು ದುರ್ಯೋಧನ ಕಡೆಯೇ ನಿಂತರಲ್ಲ ಗಾಂಧಾರಿಗೆ ತಿಳಿದಷ್ಟು ಧರ್ಮ ಅವರಿಗೆ ತಿಳಿಲಿಲ್ಲ ಅಂತ ಅರ್ಥ ಧರ್ಮರಾಜ ಮೊದಲೇ ಹೇಳಿದ್ದ ರಾಜಪಿಂಡ ಭಯಾದೇತೆ ಯದಿಹ ಹಾಸ್ಯಂತಿ ಜೀವಿತು ಒಂದು ಒಂದು ಒಂದು ವೇಳೆ ಅವರು ಯುದ್ಧಕ್ಕೆ ದುರ್ಯೋಧನ ಕಡೆ ನಿಂತ್ಕೊಂಡ್ರೂ ಕೂಡ ರಾಜಪಿಂಡ ಭಯ ದೇದೆ ಯದಿ ಹಾಸ್ಯಂತಿ ಜೀವಿತಂ ರಾಜಪಿಂಡ ತಿಂದಿದ್ದೇವೆ ಅಂತ ಅವರ ಕಡೆ ನಿಂತು ಪ್ರಾಣ ಬಿಡುತ್ತಾರೆಯೇ ಹೊರತು ಮನಸ್ಸಿಟ್ಟು ಯುದ್ಧ ಮಾಡಲಾರರು ಪಾದವರ ಪಾಂಡವರ ಕೂದಲನ್ನು ಕೊಂಕಿಸಲಾರರು ಈ ಹಾಳು ಕರ್ಣನ ಮಾತನ್ನು ಕೇಳ್ಕೊಂಡು ಹೀಗೆಲ್ಲ ಮಾಡಬೇಡ ಅಂತ ಗಾಂಧಾರಿ ಅದ್ಭುತವಾಗಿ ಬುದ್ಧಿಯನ್ನು ಹೇಳಿದಳು ಇದೆಲ್ಲ ಚಿತ್ರ ಭಾಳ ಕಣ್ಣು ಕಟ್ಟಿದಾಗ ಕೊಟ್ಟಿದ್ದಾರೆ ವೇದವ್ಯಾಸರು ಈ ಕಡೆಯಲ್ಲೇನಾಯಿತು ಪುನಃ ಭಾತ್ಯಾಗ ಮಾಡಿ ಹೋದ ಇವತ್ತು ಅಸೆಂಬ್ಲಿ ಪಾರ್ಲಿಮೆಂಟ್ಗಳಲ್ಲಿ ಸಭಾತ್ಯಾಗ ಸಭಾತ್ಯಾಗ ಅಂತೇವಲ್ಲ ಅದನ್ನೆಲ್ಲ ಮೊದಲು ಮಾಡಿದವರು ಕೌರವರು ತಮ್ಮ ಸಭೆಯಲ್ಲಿಯೇ ತಾವೇ ಸಭಾತ್ಯಾಗ ಮಾಡಿದರು ಎಲ್ಲಿ ಎಲ್ಲ ಆಳವು ಪಕ್ಷ ಸಭಾತ್ಯಾಗ ಮಾಡುವುದನ್ನು ನಾವು ಕೇಳಿಯೂ ಇಲ್ಲ ನೋಡಿಯೂ ಇಲ್ಲ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಪ್ರತಿಪಕ್ಷದವರು ಸಭಾತ್ಯಾಗ ಅದು ನಾವು ಕೇಳಿದ್ದೆ ಆಳುವ ಪಕ್ಷದವರೇ ಬಿಟ್ಟು ಹೋಗಿಬಿಟ್ರೆ ಏನು ಗತಿ ಆಮೇಲೆ ಅವರೆಲ್ಲ ಯೋಚನೆ ಮಾಡಿದರು ಪುರ ಎಂ ಅಸ್ಮಾನ್ ಗೃಹಾತಿ ಹೇಳಿದ ದುಶಾಸನ ಇನ್ನು ಉಳಿದಿದ್ದೇನು ಕೃಷ್ಣನ ಅಪ್ಪಣೆಯಂತೆ ಎಲ್ಲಿಗೆ ಬಂದಿದೆ ಅಂದರೆ ಕ್ರೈಸಿಸ್ ಅಮ್ಮ ನಮಗೆ ಕೈ ಕೊಟ್ಟಲು ಅಪ್ಪ ಕೈ ಕೊಟ್ಟ ಭೀಷ್ಮ ಕೈ ಕೊಟ್ಟ ಎಲ್ಲರೂ ಪಾಂಡವರ ಕಡೆ ನಮ್ಮನ್ನು ಹಿಡಿದವರು ಪಾಂಡವರಿಗೆ ಕಟ್ಟಿ ಹಾಕಿ ಕೊಡುವುದಕ್ಕೆ ಮುಂಚೆಯೇ ನಾವು ಕೃಷ್ಣನನ್ನೇ ಕಟ್ಟಿಬಿಡೋಣ ಅಯಂ ಹೇಷಾಂ ಮಹಾಬಾಹು ಸರ್ವೇಷಾಂ ಶರ್ಮ ವರ್ಮ ಚ ಪಾಂಡವರ ಆಯುಧವೂ ಇವನೇ ಪಾಂಡವರ ಕವಚವೂ ಇವನೇ ಕೃಷ್ಣ अस्मिन् गृहीते ಏ ಸರ್ವ ಸರ್ವಸಾತ್ವತ ನಿರುದ್ಯಮ ಭವಿಷ್ಯಂತಿ ಪಾಂಡವಾ ಸೋಮಕೈ ಸಹ ಸೋಮಕರು ಅಂದರೆ ಪಾಂಚಾಲರು ಇವನನ್ನು ಹಿಡಿದು ಬಿಟ್ಟರೆ ಪಾಂಡವರಿಗೆ ಶಕ್ತಿ ಹೋಗ್ತದೆ ಪಾಂಚಾಲರು ಏನೂ ಮಾಡೋದಿಲ್ಲ ಎಂಬುದಾಗಿ ಗುಸು ಗುಸು ಮಾತನ್ನಾಡುವಾಗ ಸಾತ್ವಿಕಿ ಕಿವಿಗೆ ಬಿತ್ತು ಮೊದಲೇ ಸೂಚನೆ ಇತ್ತು ಅದನ್ನೇ ನೋಡ್ತಾ ಇದ್ದ ಇಂಗಿತಜ್ಞ ಕವಿ ಕ್ಷಿಪ್ರಂ ಅನ್ನೋ ಬುದ್ಧತ ಸಾತ್ವಿಕಿ ಅವನು ಕೃತವರ್ಮನ ಕಿವಿಯಲ್ಲಿ ಹೇಳಿದ ಶ್ರೀಕೃಷ್ಣ ಒಂದು ಸಣ್ಣ ಸೈನ್ಯವನ್ನು ತಂದಿದ್ದ ಅವರೆಲ್ಲ ಸಭೆಯನ್ನು ಸುತ್ತುವರೆದಿದ್ದಾರೆ ಈಗ ಯಾವ ಬಾಗಿಲಲ್ಲಿ ನೋಡಿದ್ರು ಕೃಷ್ಣ ಸೈನ್ಯ ಸಾತ್ಯಕಿ ಕೃತವರ್ಮ ಅವರೆಲ್ಲ ನಿಂತ್ಕೊಂಡಿದ್ದಾರೆ ಇದ್ರು ಕೌರವರಿಗೆ ಭಯ ಸ್ವಲ್ಪವಾಗಲಿಲ್ಲ ಸಭೆಯ ಒಳಗಿದ್ದವರಿಗೆ ಏನು ನಡೀತಾ ಇದೆ ಅಂತ ಗೊತ್ತಾಗಲಿಲ್ಲ ಅವರೆಲ್ಲ ಕೃಷ್ಣನನ್ನು ಕಟ್ಟಬೇಕು ಅಂತ ಬಂದರು ಕೈಯಲ್ಲಿ ಹಗ್ಗಗಳನ್ನು ತಂದಿದ್ದಾರೆ ನೂರಾರು ಜನ ಅರಮನೆ ಸೇವಕರು ದುಶಾಸನ ಕೈಯಲ್ಲಿ ಹಗ್ಗ ದುರ್ಯೋಧನ ಕೈಯಲ್ಲಿ ಹಗ್ಗ ಕರ್ಣನ ಕೈಯಲ್ಲಿ ಹಗ್ಗ ಒಬ್ಬ ಕೃಷ್ಣನ ಕಟ್ಟೋದಕ್ಕೆ ಎಷ್ಟು ಜನ ಹಗ್ಗ ತರಬೇಕು ಆದರೆ ಇವನು ಮಾಯಾವಿ ಮಾಯಾವಿ ಆದ್ರಿಂದ ಏನು ಮಾಡ್ತಾನೆ ಅಂತ ಭಯ ಯಾರೊಬ್ಬರಿಗಾರು ಸಿಕ್ಕಿದ್ರೆ ಸಾಕಲ್ಲ ಅಂತ ನೋಡುವಾಗ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಈ ಜಾಗದಲ್ಲಿ ಹಾತಿ ಮನ್ಯಸೆ ಮಾಂಸಯೋಧನ ಪರಿಭೂಯ ಸುದುರ್ಬುದ್ಧೇ ಗೃಹೀತು ಮಾಂ ಚಿಕೀರ್ಷಸಿ ಅಹೈವ ಪಾಂಡವ ಸರ್ವೇ ತಥೈವಾಂಧಕ ವಿಷ್ಣಯ ಇಹ ಆದಿತ್ಯಾಶ್ಚ ರುದ್ರಾಶ್ಚ ವಸವಶ್ಚ ಮಹರ್ಷಿಭಿ ನಾನೊಬ್ಬನೇ ಇದ್ದೀನಿ ಅಂತ ಕಟ್ತೀರೇನೋ ಒಂದು ಈ ವಾಕ್ಯಕ್ಕೆ ಎಷ್ಟು ಅರ್ಥ ನೋಡಿ ನಾನು ಒಬ್ಬನೇ ಇದ್ದೀನಿ ಕಟ್ಟಬಹುದು ಅಂತ ನೋಡ್ತೀರಿ ಪೆದ್ದುಗಳ ನಾನು ಒಬ್ಬ ಹೌದು ಆದರೆ ಇದು ಅರ್ಥಮೆಟಿಕಲ್ ಒನ್ ಅಲ್ಲ ಅಂಕಿಶಾಸ್ತ್ರ ಬರುವ ಒನ್ ಅಲ್ಲ ಬೀಜಗಣಿತದಲ್ಲಿ ಬರುವ ಇನ್ಫಿನಿಟಿ ಅನಂತವೆಂಬ ಒಂದು ಆ ಒಂದರಲ್ಲಿ ಎಲ್ಲ ಇದೆ ಆ ಎಲ್ಲದರಲ್ಲಿ ನಾನಿದ್ದೇನೆ ನಿಮ್ಮ ನೀವು ನನ್ನನ್ನು ಕಟ್ತೀರಾ ವಿಶ್ವಸುಗಳು ರುದ್ರರು ಆದಿತ್ಯರು ಎಲ್ಲ ಕೌರವರೇ ನೀವು ನನ್ನಲ್ಲಿದ್ದೀರಿ ಪಾಂಡವರು ನನ್ನಲ್ಲಿದ್ದೀರಿ ನೋಡಿ ಎಂಬುದಾಗಿ ಮೋಡಿಯನ್ನು ಹಾಕಿದ್ದಾನೆ ಒಂದು ಕ್ಷಣದಲ್ಲಿ ಸಭೆಯಲ್ಲಿ ಎಲ್ಲರೂ ಎಲ್ಲರಿಗೂ ಕೃಷ್ಣನಂತೆ ಕಾಣುವುದಕ್ಕೆ ಆರಂಭವಾದರು ಪ್ರತಿಯೊಬ್ಬನೂ ತಾನು ತಂದಿದ್ದ ಹಗ್ಗವನ್ನು ಇನ್ನೊಬ್ಬನಿಗೆ ಕಟ್ಟಿ ಪಕ್ಕದಲ್ಲಿದ್ದವನಿಗೆ ಕೃಷ್ಣನ ಕಟ್ಟಿದವು ಕಟ್ಟಿದವು ಅಂತ ದೊಡ್ಡ ಕೋಲಾಹಲ ಏರ್ಪಟ್ಟು ಇಡೀ ಸಭೆಯಲ್ಲಿ ಒಬ್ಬರೊಬ್ಬರನ್ನ ಕಟ್ಟಿದ್ದಾರೆ